Woo! <laughs> ಶಕುನಿ ದುರ್ಯೋಧನರು ಇನ್ನಷ್ಟು ದಿವಸ ಅಲ್ಲಿಯೇ ಇಂದ್ರಪ್ರಸ್ಥದಲ್ಲಿ ಉಳಿದು ಈ ಪಾಂಡವ ಐಶ್ವರ್ಯವನ್ನು ತಾನು ನೋಡಿ ಸಹಿಸಲಾರೆ ಅಂತ ದುರ್ಯೋಧನ ಹೇಳಿದ್ದಕ್ಕೆ ನಾನೊಂದು ಉಪಾಯವನ್ನು ಮಾಡ್ತೇನೆ ಅಂತ ಶಕುನಿ ಅದೆಲ್ಲ ಹೇಳಿದವು ಜೂಜು ಬರದೇ ಇರುವಂಥ ಧರ್ಮರಾಜನನ್ನು ಉಪಾಯದಲ್ಲಿ ಕರೆಸಿ ಜೂಜಾಟದಲ್ಲಿ ಎಲ್ಲವನ್ನು ಕಸಿದುಕೊಂಡು ನಿನಗೆ ಕೊಡುತ್ತೇನೆ ಎಂಬುದಾಗಿ ಶಕುನಿ ಹೇಳಿದ ಇನ್ನಷ್ಟು ದಿವಸ ಅಲ್ಲೇ ಇದ್ದರು ಈ ಸಭಾಮಂಟಪದ ಅಭಿಪ್ರಾಯವೇನು ಅಭಿಪ್ರಾಯ ಅಂದರೆ which which ideas architectural ideas have gone into the making ಅದನ್ನು ನೋಡಬೇಕು ಅಂತ ಈಗ ಒಂದು ಪ್ರಸಂಗ ನಡೆಯಿತು ಇದನ್ನು ದುರ್ಯೋಧನ ಹಸ್ತಿನಾವತಿಗೆ ಹೋದ ಮೇಲೆ ತನ್ನ ತಂದೆಗೆ ಹೇಳುವ ತಾನು ಅಪಮಾನಪಟ್ಟ ಪ್ರಸಂಗದಲ್ಲಿ ಇದನ್ನು ಅಲ್ಲಿ ಮುಂದೆ ಹೇಳ್ತಾರೆ ವೇದವ್ಯಾಸರು ನಾವು ಇಲ್ಲಿಯೇ ಕೂಡಿಸಿಕೊಳ್ಳೋಣ ವಸಂ ದುರ್ಯೋಧನಸ್ತಸ್ಯಾಂ ಸಭಾಯಾಂ ಪುರುಷರ್ಷಭ ಶನೈ ದದರ್ಶತಾಂ ಸರ್ವಾಂ ಸಭಾಂ ಶಕುನಿನಾ ಸಹ ವಸನ್ನಿ ದುರ್ಯೋಧನ ಇನ್ನೂ ಕೆಲವು ದಿವಸ ಇದ್ದ ಹಬ್ಬಕ್ಕೆ ಬಂದ ಅತಿಥಿಗಳೆಲ್ಲ ಊರಿಗೆ ಹೊರಟರು ಇಬ್ಬರಿಬ್ಬರು ಮಾತ್ರ ಉಳಿದಿದ್ರು ಶನೈ ದಿವಸಕ್ಕೊಂದರಂತೆ ಅಲ್ಲಿದ್ದಂಥ ಅನೇಕ ವೈವಿಧ್ಯಗಳನ್ನು ನೋಡುತ್ತಿದ್ದಾರೆ ಚಿತ್ರಗಳಲ್ಲಿ ವೈವಿಧ್ಯ ಗೋಡೆ ಮೇಲೆ ದೇವತೆಗಳೆಲ್ಲರನ್ನು ಬರೆದಿದ್ದಾರೆ ಗಂಧರ್ವಗಳನ್ನು ಬರೆದಿದ್ದಾರೆ ಯಕ್ಷರನ್ನು ಕಿನ್ನರನ್ನು ಅಪ್ಸರೆಯರನ್ನು ಯಾವ ಗೋಡೆ ಹತ್ರ ಹೋಗಿ ಯಾವ ದೇವತೆ ಹತ್ರ ನಿಂತರ ಆ ದೇವತೆ ಬನ್ನಿ ಅಂತ ಮಾತನಾಡಿಸುವಂಥ ಅಭಿಪ್ರಾಯಗಳು ಶಿಲ್ಪದಲ್ಲಿ ವೈವಿಧ್ಯ ಸ್ಥಳ ಜಲ ವಾಪಿ ಕೂಪ ದ್ವಾರ ಸ್ಫಾಟಿಕ ಕ್ರೀಡೋದ್ಯಾನ ಕ್ರೀಡಾ ಮೃಗ ಪಕ್ಷಿ ಗಣಾನ ನೆಲದಂತೆ ಕಾಣುವಂಥ ಜಲ ಜಲದಂತೆ ಕಾಣುವ ನೆಲ ವಾಪಿ ಕೂಪ ಕೂಪ ಅಂದರೆ ಬಾವಿ ವಾಪಿ ಅಂದರೆ ನೆಲಭಾವಿ ದ್ವಾರ ಸ್ಫಾಟಿಕ ಗೋಡೆ ಮಾಡಿದ್ದಾರೆ ಅದು ಗೋಡೆ ಅಂತ ಅನಿಸೋದಿಲ್ಲ ಓಪನ್ ಸ್ಪೇಸ್ ಅನಿಸುತ್ತೆ ಸ್ಫಟಿಕದಿಂದ ಮಾಡಿದ್ದಾರೆ ಮುಂದೆ ಹೋದರೆ ಸ್ಫಟಿಕವಿಲ್ಲ ಅಲ್ಲಿ ಓಪನ್ ಸ್ಪೇಸ್ ಇದೆ ಕ್ರೀಡೋದ್ಯಾನ ಆಟ ಆಡ್ತಕ್ಕಂಥ ಮೈದಾನ ಅದರಲ್ಲಿ ಸರೋವರಗಳು ಪಕ್ಷಿಗಳು ಹುಲ್ಲುಗಾವಲು ಮೈದಾನ ಕ್ರೀಡಾ ಮೃಗ ಪಕ್ಷಿಗಣಾನ ಮಾತನಾಡುವ ಹಂಸಗಳು ಮಾತನಾಡುವ ಕೋಗಿಲೆಗಳು ಮಾತನಾಡುವ ನವಿಲುಗಳು ಹೆಜ್ಜೆ ಹೆಜ್ಜೆಗೆ ಸ್ವಾಗತ ಮಾಡ್ತಕ್ಕಂಥ ಶಿಲಾಬಾಲಿಕೆಯರು ಮಾತನಾಡ್ತಾರೆ ಮೆಟ್ಲ ಮೇಲೆ ಕಾಲಿಟ್ಟರೆ ಅದು ಸರಿಗಮಪದನಿ ಸಂಗೀತವನ್ನು ಕೊಡುತ್ತೆ ಅಶ್ರೀರವಾಣಿ ಶ್ರವಣ ಕುತೂಹಲ ಸ್ಥಳಾನ ಕೆಲವು ಜಾಗದಲ್ಲಿ ಬಂದು ನಿಂತರೆ ಬನ್ನಿ ಬಂದ್ರ ಅಂತ ಧ್ವನಿ ಕೇಳಿಸುತ್ತೆ ಯಾರೋ ಸ್ವಾಗತ ಮಾಡಿದ ಹಾಗೆ ಅಲ್ಲಿ ಯಾರೂ ಇಲ್ಲ ಮೆಟ್ಟಿಲು ಕಂಬ ಗೋಡೆ ಎಲ್ಲಗಳಲ್ಲಿ ವಾದ್ಯಗಳ ಸ್ಪರ್ಶ ವಾದ್ಯಗಳ ದರ್ಶನ ಇವೆಲ್ಲವನ್ನು ನೋಡ್ತಾ ನೋಡ್ತಾ ಒಂದೊಂದು ಒಂದೊಂದು ವಿಚಿತ್ ಯಾವ ಎಕ್ಸಿಬಿಷನಲ್ಲಿ ನೀವು ಕಾಣಲಾರ್ರಿ ಇಂಥ ವೈಭವನ್ನೆಲ್ಲ ನೋಡ್ತಾ ನೋಡ್ತಾ ಇದ್ದಾನೆ ದುರ್ಯೋಧನ ಶಕುನಿ ಒಂದು ಕಡೆ ಇವನೊಂದು ಕಡೆ ಇವ್ರು ನೋಡ್ತಾ ಇದ್ದಾರೆ ನೋಡಬೇಕು ಅಂತ ಭೀಮನಿ ಕುತೂಹಲ ದ್ರೌಪದಿಗೆ ಕುತೂಹಲ ಅನೇಕ ದಾಸ ದಾಸಿಯರ ಜೊತೆಯಲ್ಲಿ ಅವರು ಮಾಳಿಗೆಗಳ ಮೇಲಿರ್ತಾ ದುರ್ಯೋಧನ ಎಲ್ಲೆಲ್ಲಿ ಸಂಚಾರ ಮಾಡ್ತಾನೆಯೋ ಅದನ್ನು ನೋಡ್ತಾ ಇದ್ದಾರೆ ಏನಾಯಿತು ನ ದೃಷ್ಟಪೂರ್ವ ಏತೇನ ನಗರೇ ನಾಗಸಾಹ್ವಯೇ ತಮ್ಮ ಹಸ್ತಿನಾವತಿಯಲ್ಲಿ ಎಲ್ಲಿಯೂ ಎಂದು ಕಲ್ಪನೆಯಲ್ಲೂ ಕನಸಿನಲ್ಲೂ ಊಹಿಸಿಕೊಳ್ಳಲಾರದಷ್ಟು ವೈಭವಗಳು ಸ್ಫಾಟಿಕಂ ಸ್ಥಲಮಾಸಾಧ್ಯ ಜಲಮಿತ್ಯಭಿಶಂಕಯ ಸ್ವವಸ್ತ್ರೋತ್ಕರ್ಷಣಂ ರಾಜ ಕೃತವಾನ್ ಬುದ್ಧಿಮೋಹಿತ ಕಥೆಗಳಲ್ಲಿ ಕೇಳಿದ್ದೀರಿ ಒಂದು ಕಡೆ ಒಂದು ದೀರ್ಘಿಕಾಕಾರದಲ್ಲಿ ಸರೋವರದಂತೆ ಕಾಣುವಂಥದ್ದು ಒಂದು ಮಹಲಿನ ಮಧ್ಯದಲ್ಲಿ ಹಜಾರದ ಮಧ್ಯದಲ್ಲಿ ಅಂಗಳದ ಮಧ್ಯದಲ್ಲಿ ಸರೋವರದಂತೆ ಕಾಣಿಸುವಂಥ ಒಂದು ಭಾಗ ಅದರಲ್ಲಿ ಹಂಸಗಳು ಓಡಾಡ್ತಾ ಇವೆ ಕೆಂಪು ತಾವರೆಗಳಿವೆ ದುರ್ಯೋಧನ ನೋಡಿದವನೇ ಅಯ್ಯೋ ಇದು ನೀರಿರಬೇಕು ಅಂತ ತಿಳ್ಕೊಂಡು ವಸ್ತ್ರವನ್ನು ಮೇಲಕ್ಕೆ ಎತ್ತಿಕೊಂಡು ನಿಧಾನವಾಗಿ ಕಾಲಿಟ್ಟ ಪಂಚ ಸ್ವಲ್ಪ ಮೇಲೆ ಸರಿಸಿ ನೋಡಿದ್ರೆ ಅದು ನೀರಲ್ಲ ನೀರಿನಂತ ಇದೆಯಲ್ಲ ಸ್ವಲ್ಪ ಸ್ವಲ್ಪ ಅಲೆಗಳು ಬೇರೆ ಬರ್ತಾ ಇವೆ ಪುಟ್ಟ ಗಾಳಿಯಲ್ಲಿ ಓಹೋ ಇದೊಂದು ವಿಚಿತ್ರ ಅಂತ ತಿಳ್ಕೊಂಡು ಇನ್ನಷ್ಟು ದೂರ ಮುಂದಕ್ಕೆ ಹೋದ ಅದರಂತೆಯೇ ಇನ್ನೊಂದು ಹಾಸು ಅಲ್ಲಿ ವಸ್ತುತಃ ಜಲವಿತ್ತು ಹಿಂದೆ ನೋಡಿದ್ವಲ್ಲ ಪಂಚ ಎತ್ಕೊಂಡು ಅದರಂತಾಗಬಾರದು ಜನ ನಗುತ್ತಾರೆ ಅಂತ ತಿಳ್ಕೊಂಡು ನೇರವಾಗಿ ಹೋದ ದೊಳಪ್ ಅಂತ ಅದರಲ್ಲಿ ಜಾರಿ ಬಿದ್ದ ಹಿಂದಿನ ಸಂದರ್ಭದಲ್ಲಿ ಆ ಸ್ಫಟಿಕದ ಮೇಲೆ ನಡೆದಾಗಲೂ ಜನ ಚಪ್ಪಾಳೆ ಹಾಕಿ ನಕ್ಕಿದ್ರು ಅರಮನೆಯ ಚಾರರು ಈ ಸಲ ನೀರಲ್ಲಿ ಮುಳುಗಿದಾಗ ಮೇಲ್ಗಡೆ ಮಾಳಿಗೆಯಲ್ಲಿ ದ್ರೌಪದಿ ದೇವಿಯ ನಿಂತಿದ್ದಳು ಇವನು ಬಿದ್ದದ್ದನ್ನು ನೋಡಿ ನಗುತ್ತಾಳೆ ಚಪ್ಪಾಳೆ ಹಾಕ್ತಾಳೆ ಎದೆ ಕೂಲಿಕೆ ನಗುತ್ತಾಳಂತೆ ವಲ್ಗತ್ಕುಂಪರಿ ಜಹಹಸ ಸಭಾವಲೋಕೆ ಮಾನ್ ದ್ರೌಪದೀ ಮಣಿಭು ವಿಸ್ಖಲಿತೈಾತ ಬಿಗ ವಕ್ತುಮಿ ಸ್ನುಷಾ ಸ್ವಾಹ ಮತ್ ಪ್ರಾಣವಾರಯಂ ಉತ್ಕ್ರಮಣೆ ಚೋರಸ್ತೆ ಚಂಪು ಭಾರತದಲ್ಲಿ ಅನಂತಭಟ್ಕವಿ ದುರ್ಯೋಧನ ತಂದೆಗೆ ಹೇಳುವಂತಹ ಮಾತು ವಲ್ಗತ್ಕುಚಂ ಸಭಾವಲೋಕೇ ಮಾಂ ದ್ರೌಪದಿ ಮಣಿಭುವಿಸ್ಕಲಿತಂ ಮಣಿಮಯ ಮಣಿಮಯವಾದ ಭೂಮಿಯಲ್ಲಿ ನಾನು ಜಾರಿ ಬಿದ್ದದ್ದನ್ನು ನೋಡಿ ಎದೆ ಕುಲುಕುವಂತೆ ಪರಿಜಹಾಸ ಹಾಸ್ಯ ಮಾಡಿದ್ದಾಳೆ ಆ ಹೊತ್ತಲ್ಲಿ ಏನಾಯಿತು ಸತ್ ಸಾ ಜಾ ಸಾಧು ಜಾತಮಿತಿಯ ವಕ್ತುಮಿವ ಭೇಷ್ ಅಂತ ಹೇಳುವಂತೆ ದ್ರೌಪದಿಯನೋ ನಕ್ಕಳು ಅದನ್ನು ನೋಡಿ ಭೇಷ್ ಅಂತ ಹೇಳುವಂತೆ ನನ್ನ ಪ್ರಾಣವಾಯುವು ಇದ್ದ ಜಾಗವನ್ನು ಬಿಟ್ಟು ಮೇಲಕ್ಕೆ ಹೋಗಿ ಹೆಚ್ಚು ಕಮ್ಮಿ ನಾನು ಸಾಯುವಂತಾಯಿತು ಮತ್ತು ಪ್ರಾಣವಾಯುರಯಂ ಉತ್ಕ್ರಮಣೆ ಚೊರಾಸ್ತೆ ನಗುವ ಅವರ ಇನ್ನೊಬ್ಬರು ನಕ್ರೆ ಅವನಿಗೆ ಸಹನೆ ಇಲ್ಲ ಮೊದಲೇ ನಗೆ ಸ್ವಭಾವ ಇಲ್ಲದವನು ಆಸೆ ಪ್ರವೃತ್ತಿ ಇಲ್ಲದವನು ಅಯ್ಯೋ ಏನು ಮಾಡಲಿ ತಂದೆ ಈಗಾಯ್ತಲ್ಲ ಅಂತ ಸಂಕಟವನ್ನು ಹೇಳ್ಕೊಳ್ತಾನೆ ಇಲ್ಲಿ ಇನ್ನೊಂದು ತಮಾಷೆ ಆಯಿತು ನೀರಲ್ಲಿ ಬಿದ್ದ ದುರ್ಯೋಧನ ಸ್ವಯಂ ಹೇಳುವುದಕ್ಕಾಗದೆ ಅರಮನೆಚಾರರು ಬಂದು ಎರಡೂ ಕೈಯಲ್ಲಿ ಅವನನ್ನು ಹಿಡಿದುಕೊಂಡು ಮೇಲೆ ಕೆತ್ತಿದರು ಒದ್ದೆ ಬಟ್ಟೆಯನ್ನು ಕಳಿಸಿ ಅಲ್ಲೇ ಉಟ್ಕೊಳ್ಳುವುದಕ್ಕೆ ಅರಮನೆಯಲ್ಲಿ ಸಿದ್ಧವಾಗಿದ್ದ ಇನ್ನೊಂದು ಬೇರೆ ಕೌಪಿನ ಕಾಚ ಬಟ್ಟೆ ಒರೆಸಿಕೊಳ್ಳುವುದಕ್ಕೆ ಮೈ ಬಟ್ಟೆ ಎಲ್ಲ ತಂದುಕೊಟ್ಟರು ಭೀಮ ಉಪಯೋಗ ಮಾಡ್ತಿದ್ದಿದ್ದು ಒಬ್ಬ ದೊರೆಯಾಗಿದ್ದವನಿಗೆ ಇನ್ನೊಬ್ಬರು ಬಟ್ಟೆ ಉಟ್ಕೊಳ್ಳುವುದು ಅಂದರೆ ಎಷ್ಟೊಂದು ಸಂಕಟವಾಗಿರಬೇಡ ಆ ಬಟ್ಟೆ ಉಟ್ಕೊಂಡವನು ಹೊರಗೆ ಹೋದರೆ ಸಾಕು ಅಂತ ಗೋಡೆ ನೋಡ್ತಿದ್ದಾನೆ ಕೆಲವು ಕಡೆಯಲ್ಲಿ ನಿರ್ಗಮ ದ್ವಾರದಂತೆ ಕಾಣಿಸ್ತಾ ಇದೆ ಅಲ್ಲಿ ನಿರ್ಗಮ ದ್ವಾರವಲ್ಲ ಸ್ಫಟಿಕ ಹಾಕಿದ್ದಾರೆ ಬೇರೆ ಕಡೆಯಲ್ಲಿ ನಿಜವಾಗಿಯೇ ಬಾಗಿಲಿದೆ ಗೊತ್ತಿಲ್ಲದೆ ಹೋದ ಗೋಡೆಗೆ ಡಪ್ ಅಂತ ಬಡಿಯಿತು ನಿರ್ಗಮ ದ್ವಾರ ಅಂತ ತಿಳ್ಕೊಂಡು ಹೋದ ಹೊರಗೆ ಹೋಗೋ ಜಾಗ ಅಂತ ಅಲ್ಲಿ ಸ್ಫಟಿಕವಿತ್ತು ತಲೆ ತಾಗಿತು ತಲೆ ತಾಗಿದ ಕೂಡಲೇ ಈ ಸಲ ಭೀಮಸೇನ ಚಪ್ಪಾಳೆ ಹಾಕಿನಾಗ ತಾನೆ ನಕ್ಕಿದ್ದಲ್ಲದೇನು ಹೇಳ್ತಾನೆ ಅಯ್ಯ ಧೃತರಾಷ್ಟ್ರಪುತ್ರನೇ ಬಾಗಿಲು ಈ ಕಡೆ ಇದೆ ಎಂಬುದಾಗಿ ದೌಕರವು ನ ಪ್ರಯಚ್ಛೆ ಇಬ್ಬರು ಮಾತ್ರ ಅಲ್ಲಿ ಕಪಾ ಕಾಣಿಕೆ ಕೊಡದೇ ಇದ್ದವರಿದ್ದರು ಅದೇ ಸಂಕಟವಾಗಿತ್ತು ದೃಪದನೊಬ್ಬ ವಿರಾಟನೊಬ್ಬ ಆದರೆ ಇವನಿಗೆ ಈ ಸಂದರ್ಭದಲ್ಲಿ ಏನಾಯಿತು ನನ್ನನ್ನು ಅವನು ಭೀಮಸೇನೇನ ತತ್ರೋಕ್ತೋ ಧೃತರಾಷ್ಟ್ರಾತ್ಮಜೇತಿ ಚ ಹೇ ಧೃತರಾಷ್ಟ್ರನ ಮಗನೇ ಬಾಗಿಲಿಲ್ಲಿದೆ ಎಂದ ಅವನು ಭೀಮ ಏನು ತಪ್ಪಿದ್ರಲ್ಲಿ ಧೃತರಾಷ್ಟ್ರ ಮಗ ತಾನೇ ಅವನು ಧೃತರಾಷ್ಟ್ರನ ಮಗನೇ ಅಂತ ಕರೆದಿದ್ರಲ್ಲಿ ಕುರುಡನ ಮಗನೇ ಅಂತ ಕರೆದ ಅಂತ ಧ್ವನಿ ತಿಳ್ಕೊಂಡ ಅಪ್ಪನೂ ಕುರುಡ ಮಗನೂ ಕುರುಡ ಅದಕ್ಕೆ ಬಾಗಿಲು ಗೊತ್ತಾಗಲಿಲ್ಲ ಗೋಡೆ ಗೊತ್ತಾಗಲಿಲ್ಲ ಅಂತ ನಿರತ್ನ ನಾಮ ಪುರಸ್ತಾನ್ ನಿಮೆ ಅಲ್ಲಿ ಬಿದ್ದದ್ದೊಂದು ಆಮೇಲೆ ಈಗ ಅನಿಸುತ್ತೆ ಬೇಕಂತ ಆ ಧರ್ಮರಾಜ ಯಾರ್ಯಾರು ಕಪ್ಪ ಕಾಣಿಕೆ ಕೊಟ್ಟಿದ್ರು ಅದೆಲ್ಲವನ್ನ ನಾನೇ ಬರ್ಕೊಳ್ಳಿ ಹೊಟ್ಟೆವ್ರು ಕೊಳ್ಳಿ ಅಂತ ನನ್ನ ಕೈಲಿ ಕೊಟ್ಟಿದ್ದಾರೆ ನಾನು ಕೇಳೇ ಇರಲಿಲ್ಲ ಅಷ್ಟೊಂದು ರತ್ನಗಳ ಹೆಸರನ್ನು ಅಷ್ಟೊಂದು ಮಣಿಗಳ ಹೆಸರನ್ನು ಅಷ್ಟೊಂದು ಥರ ಬಂಗಾರಗಳನ್ನು ನಾನು ಏನು ಮಾಡುವುದು ಏನು ಮಾಡುವುದು ನಾನು ಸಹಿಸಲಾರೆ ಅಂತ ಅಲ್ಲಿ ಮುಂದೆ ಹೇಳಿಕೊಳ್ಳೋ ರೀತಿಯಲ್ಲಿ ವರ್ಣನೆ ಮಾಡ್ತಾರೆ ಘಟ್ಟ ನಡೆದಿದ್ದು ಇಲ್ಲಿ ಇನ್ನೂ ವರ್ಷ ದಿವಸ ಇದ್ದ ದುರ್ಯೋಧನ ಆಮೇಲೆ ಮರ್ಯಾದೆಯಿಂದ ಹೊರಗೆ ಹೋಗ್ತಾನೆ ಧರ್ಮರಾಜ ಏನು ಕುಂದು ಕೊರತೆ ಮಾಡಲಿಲ್ಲ ಆಮೇಲೆ ಶಕುನಿಯು ದುರ್ಯೋಧನನು ಕೂತ್ಕೊಂಡು ಯೋಚನೆ ಮಾಡ್ತಾರೆ ಯೋಚನೆ ಮಾಡಬೇಡ ಅವಮಾನಕ್ಕೆಲ್ಲ ಸೇಡು ತೀರಿಸ್ಕೊಳ್ಳೋಣ ದ್ರೌಪದಿ ಮೇಲೆ ಸೇಡು ತೀರಿಸ್ಕೊಳ್ಳೋಣ ಭೀಮಸೇನ ಮೇಲೆ ಸೇಡು ತೀರಿಸ್ಕೊಳ್ಳೋಣ ಅವರ ಸರ್ವಸ್ವವನ್ನು ಕಸಿದು ಅವಳನ್ನು ಬೆತ್ತಲೆ ಮಾಡಿ ಅವ್ರ ಕೈಲಿ ಭಿಕ್ಷೆ ಎಚ್ಚರಾಯ್ತಲ್ಲ ಅಂತ ಹೀಗೆಲ್ಲ ಮಾತು ಬರ್ತಾ ಇದೆ ದುರ್ಯೋಧನ ಕುದೀತಾ ಇದ್ದಾನೆ ಅದೇ ಸ್ಥಿತಿಯಲ್ಲಿ ತನ್ನ ಊರಿಗೆ ತಾನು ಹೋಗಿದ್ದಾನೆ ಮುಂದಿನ ಕಥೆ ತುಂಬ ಕುತೂಹಲಕರವಾದದ್ದು ಎಷ್ಟೋ ದಿವಸವಾಯಿತು ತಂದೆಗೆ ಮುಖವನ್ನೇ ಕೊಟ್ಟು ಕಾಣಿಸಿಕೊಳ್ಳಿಲ್ಲ ದುರ್ಯೋಧನ ಪ್ರತಿನಿತ್ಯ ಕೇಳೋವನು ಕೂರಿಡಿದರೆ ನನ್ನ ಮಗ ಬಂದೆ ಏನು ಮಾಡ್ತಾ ಇದ್ದಾನೆ ಯಾತಕ್ಕಲ್ಲೇ ಉಳಿದ ಇಂದ್ರಪ್ರಸ್ಥದಲ್ಲಿ ಇವನಿಗಂತೂ ಕಣ್ಣಿಲ್ಲ ವೈಭವವನ್ನು ನೋಡತಕ್ಕಂಥ ಭಾಗ್ಯವಿಲ್ಲ ಆದ್ದರಿಂದ ಏನಾಯಿತು ಏನಾಯಿತು ಅಂತ ಕೇಳುವಾಗ ಒಂದು ದಿವಸ ಶಕುನಿ ಕಾಣಿಸಿಕೊಳ್ತಾಳೆ ಮಹಾರಾಜರೇ ನೀವು ಮಗನ ಯೋಗಕ್ಷೇಮ ಕೇಳ್ತಾ ಇಲ್ಲ ಮಗ ಬಂದನೆ ಹೋದನೆ ಊಟ ಮಾಡಿದ್ನೇ ಬಟ್ಟೆ ಉಟ್ಕೊಂಡೆ ನಿಮ್ಗೆ ಆ ಕಡೆ ಲಕ್ಷ ಇಲ್ಲ ಕರೆಸಿ ಕೇಳಿ ಏನಾಗಿದೆ ಎಂಬುದಾಗಿ ಅವನು ಕರೆದ ಮಗನನ್ನು ಮಗು ಏನಾಯಿತೋ ಏನಾಯಿತೋ ಯಾಕೋ ಕಾಣಿಸ್ಲಿಲ್ಲ ಸುಖವಾಗಿದ್ದೀ ಏನು ದುರ್ಯೋಧನೋ ಮಹಾರಾಜ ವಿವರ್ಣೋ ಹರಿಣಕೃಶಃ ಶಕುನಿ ಹೇಳಿದ್ದ ಮೈ ಬಣ್ಣವೇ ಬದಲಾಗಿಬಿಟ್ಟೆ ದುರ್ಯೋಧನಿಗೆ ಕೊರಗಿದ್ದಾನೆ ದೀನಃ ಚಿಂತಾಪರಶ್ಚೈವ ತಂ ವಿದ್ಯೆ ಮನುಜಾಧಿಪ ನವೈ ಪರೀಕ್ಷಸೆ ಸಮ್ಯಕ್ ಅಸಹ್ಯಂ ಶತ್ರು ಸಂಭವಂ ಏನಾಯ್ತೋ ಶಕುನಿ ಅಂತ ಕೇಳ್ದ ಅವನು ಧೃತರಾಷ್ಟ್ರ ಅದಕ್ಕೆ ಶಕುನಿ ಹೇಳ್ದ ಇನ್ನೇನು ಹೇಳಬೇಕು ಅಲ್ಲಿ ಹೋಗಿದ್ವಲ್ಲ ಇಂದ್ರಪ್ರಸ್ಥಕ್ಕೆ ಅಲ್ಲಿ ಶತ್ರುಗಳ ವೈಭವ ನೋಡಬಾರ್ದೆಲ್ಲ ನೋಡಿದವು ನೋಡಿ ಕಾಡು ಕೊಟ್ಟರೆ ಊರು ಮಾಡಿಕೊಂಡ್ರು ಎಷ್ಟು ವೈಭವದಲ್ಲಿದ್ದಾರೆ ಅಯ್ಯೋ ನಮಗೆ ದೇವ್ರ ಕೈ ಬಿಟ್ಬಿಟ್ಟ ನಮಗೆ ತುಂಬ ಸಂಕಟವಾಗ್ತಾ ಇದೆ ದುರ್ಯೋಧನ ತುಂಬ ಸಂಕಟದಲ್ಲಿದ್ದಾನೆ ಹೊಟ್ಟವರಿ ಮನುಷ್ಯ ಸಹಜವಾದದ್ದು ಅವನನ್ಕ ಸಮಾಧಾನ ಮಾಡಿ ಅಯ್ಯಂತ್ವಾಂ ನಿಪ್ರಾಹ ಧೃತರಾಷ್ಟ್ರ ಕರೆದ ಕರೆರೋ ನನ್ನ ಮಗನ ಏನಾಗಿದೆ ನೋಡೋಣ ಅಂತ ಮೈಯೆಲ್ಲ ತಡೆಯುವ ದುರ್ಯೋಧನ ಕುತೋ ಮೂಲಂ ಭೃಷಮಾರ್ತೋಷಿ ಪುತ್ರಕ ಈ ಹೊತ್ತಿನಲ್ಲಿ ನಿಮಗೆ ಧೃತರಾಷ್ಟ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಅನಿಸುತ್ತೆ ಇದನ್ನು ನೋಡಿದರೆ ಆದರೆ ಅವನು ಬಾಯಿಂದ ಕೇಳ್ಕೋಬೇಕಲ್ಲ ಏನಾಗಿದೆಯೋ ಮಗುನಿಗೆ ಶ್ರೋತವ್ಯಶ್ಚೇತಿ ಶೋತವ್ಯಶ್ಚೇತಿ ಸೋರ್ಥ ನಿನ್ನ ಮನಸ್ಸಲ್ಲಿ ಇಟ್ಕೊಂಡು ಹೊರಗ್ತಾ ಇದ್ದೀಯ ನನಗೆ ತಿಳಿದಾಗ ಅಲ್ಲೇನೂ ವಿಚಿತ್ರವಾಗಲಿಲ್ಲ ಆದರೆ ನನಗೆ ಕಣ್ಣಿಲ್ಲ ನೀ ಕಣ್ಣಿಂದ ಏನೋ ನೋಡಿರಬಹುದು ನನಗೇನಾದ್ರು ಹೇಳತಕ್ಕದ್ದು ಇದ್ದರೆ ನಿನ್ನ ದುಃಖಕ್ಕೆ ಏನು ಕಾರಣ ಅದನ್ನು ಹೇಳು ಬ್ರೋಹಿಮೇ ಕುರುನಂದನ ನಿನ್ನ ಸೋದರ ಮಾವ ನಿನಗೇನೋ ಮನಸ್ಸಿಗೆ ಬೇಜಾರಾಗಿದೆ ಅಂತಾನೆ ಅಯಂತ್ವಾಂ ಶಕುನಿ ಪ್ರಾಹ ವಿವರಣಂ ಹರಿಣಂ ಕೃಷಂ ಪಶ್ಯಾಮಿ ಶೋಕಸ್ಯ ತವ ಸಂಭವಂ ಅಲ್ಲಿ ನಿನಗೆ ಶೋಕ ಉಂಟಾಗುವಂಥ ಪ್ರಸಂಗ ಏನಾಯಿತೋ ನನಗೆ ಗೊತ್ತಿಲ್ಲ ತಮ್ಮಂದ್ರೆಲ್ಲ ಹೇಳ್ದಾಗ ಕೇಳ್ತಾರೆ ನಿನಗೆ ಸಾಕಷ್ಟು ಐಶ್ವರ್ಯವಿದೆ ಒಳ್ಳೆ ಬಟ್ಟೆ ಉಟ್ಕೊಳ್ತೀಯ ಆಚ್ಛಾದಯಿಸಿ ಪ್ರಾವಾರಾನೆ ಅಷ್ಟಾಸಿ ವಿಷದೌಧಣಂ ದ್ವಿಷದೌದನಂ ಪಿಷಿತೌದನಂ ಒಳ್ಳೆ ಮಾಂಸಾಹಾರವನ್ನು ಮಾಡ್ತೀಯೇ ಒಳ್ಳೆ ಎಣ್ಣೆಯಿಂದ ತುಪ್ಪದಿಂದ ಮಾಡಿದ ಪದಾರ್ಥಗಳನ್ನು ತಿಂತೀಯೇ ಆಜಾನೇಯ ಬಹಂತ್ಯಶ್ವಾಹ ಒಳ್ಳೆ ಜಾತಿಯ ಕುದುರೆಗಳಿವೆ ರಥ ಇದೆ ವಾಹನ ಇದೆ ಶಯನಾನಿ ಮಹಾರ್ಹಾಣಿ ಯೋಷಿತಶ್ಚ ಮನೋರಮಾ ಬಯಸಿದಂಥ ಹೆಣ್ಣುಗಳಿದ್ದಾರೆ ಅರಮನೆಯಲ್ಲಿ ಒಳ್ಳೆಯ ಬೇಡದೆ ಇದ್ದೆಲ್ಲ ಪಟ್ಟಿ ಕೊಡ್ತಾನೆ ಒಬ್ಬ ಮನುಷ್ಯನಿಗೆ ಒಳ್ಳೆ ಹೆಂಡತಿ ಸುಂದರಿ ಇರ್ಬೋದು ಆದರೆ ವ್ಯವಿಚಾರ ಬುದ್ಧಿ ಇದ್ರೆ ಏನು ಮಾಡ್ತೀರಿ ಒಳ್ಳೆ ಹಾಸಿಗೆ ಇರ್ಬೋದು ಇನ್ನೊಬ್ಬರು ಅದಕ್ಕಿಂತ ಚೆನ್ನಾಗಿದ್ದ ಹಾಸಿಗೆ ಇದ್ರೆ ಏನು ಮಾಡ್ತೀರಿ ಒಬ್ಬನಿಗೆ ಐಶ್ವರ್ಯ ಇರ್ಬೋದು ಇನ್ನೊಬ್ಬರಿಗೆ ನನಗಿಂತ ಹೆಚ್ಚು ಐಶ್ವರ್ಯವಿದೆ ಅನ್ನೋ ಭಾವನೆ ಬಂದರೆ ಏನು ಮಾಡ್ತೀರಿ ಇದು ವಿನಾಕಾರಣ ಬರುವಂಥ ಭಾವನೆ ಮಾಸ್ ನೀವು ರ್ಯಾಷನಲೈಸ್ ಮಾಡಲಿಕ್ಕೆ ಆಗೋದಿಲ್ಲ ಇದು ಭಾಳ ದೊಡ್ಡ ರೋಗ ಇದು ಯಾಕೆ ಅಂತ ಕೇಳಿದ ಕಾರಣ ಕೊಡೋಕೆ ಬರೋದಿಲ್ಲ ಆದರೆ ಕುರುಡದರೆ ಇನ್ನು ಎಲ್ಲ ಇದೆಯಲ್ಲ ಉಡೋಕ್ಕಿದೆ ಉಣ್ಣೋಕಿದೆ ಮತ್ತೊಂದಿದೆ ಎಲ್ಲ ಸೌಖ್ಯವಾಗಿದೆಯಲ್ಲ ಏನು ನಿನಗೆ ಕೊರತೆ ನಿನಗೆ ಏನು ರೋಗ ದುರ್ಯೋಧನ ಹೇಳ್ತಾನೆ ಅಷ್ಟಾಮಿ ಆಚ್ಛಾದಯೇ ಚಾಹಂ ಯಥಾ ಕುಪುರುಷಸ್ತಥ ಮಹಾರಾಜರೇ ಹೌದು ನಾನು ತಿಂತೇನೆ ಉಣ್ತೇನೆ ಮಲ್ಕೊಳ್ತೇನೆ ಕೆಟ್ಟ ಪುರುಷನಿಗೆ ಯಾವನಿಗೆ ಭವಿಷ್ಯದ ಆಸೆ ಇಲ್ಲವೋ ಯಾವನಿಗೆ ಮಹತ್ತಾದಂಥ ಒಂದು ಕಲ್ಪನೆ ಜೀವನದಲ್ಲಿಲ್ಲವೋ ಅಂಥವನು ತಿರುಕ ಭಿಕ್ಷಕ ಮರದ ಕೆಳಗಡೆಯೂ ಸುಖವಾಗಿರ್ತಾನೆ ಅಂಥ ಸುಖ ಏನು ಮಾಡ್ತೀರಿ ನಾನೀಗ ಕುಪುರುಷನಾಗಿದ್ದೇನೆ ಅಮರ್ಷಂ ಧಾರಯೇ ಚೋಗ್ರಂ ಕಾಲ ಕಾಲಪರ್ಯಯಂ ನನಗೆ ಹೊಟ್ಟೆಯಲ್ಲಿ ಉರಿ ಬಂದಿದೆ ಸ್ಪಷ್ಟವಾಗಿ ಹೇಳಿಬಿಡ್ತಾನೆ ಅದನ್ನು ತಡೆಯೋಕ್ಕಾಗ್ತಾ ಇಲ್ಲ ನನಗೆ ಕ್ಲೇಶಾನ್ ಮುಮುಕ್ಷು ಪರಜಾನ್ ಸವೈ ಪುರುಷ ಉಚ್ಯತೆ ಇನ್ನೊಬ್ಬರ ಐಶ್ವರ್ಯವನ್ನು ಯಾವನು ಕಂಡು ಸಹಿಸ್ತಾನೆ ಅವನು ಕೆಟ್ಟ ಪುರುಷ ಅಂತ ಶಾಸ್ತ್ರಗಳು ಹೇಳ್ತವೆ ಸಂತೋಷೋ ವೈಶ್ರಿಯಂ ಹಂತಿ ಅಭಿಮಾನಂಚ ಭಾರತ ಅನುಕ್ರೋಶ ಭಯೇ ಚೋಭೆ ಯೈಋತೋ ನಶ್ನುತೆ ಮಹತಿ ಇದು ಬೃಹಸ್ಪತಿ ನೀತಿ ಸೂತ್ರದಲ್ಲಿ ಬರುವ ಮಾತು ಆದರೆ ದುರ್ಯೋಧನ ಅದಕ್ಕೆ ಬೇರೆ ರೀತಿಯಲ್ಲಿ ಅರ್ಥವನ್ನು ಹಚ್ಚಿದ್ದಾನೆ ಸಂತೋಷೋ ವೈಶ್ರಿಯಂ ಹಂತಿ ಸಾಮಾನ್ಯ ಅರ್ಥ ನೋಡಿ ಮನುಷ್ಯ ಯಾವನು ಸಂತೋಷವಾಗಿರ್ತಾನೆ ಅವನು ಐಶ್ವರ್ಯವನ್ನು ಕಳ್ಕೊಳ್ತಾನೆ ಇದು ನಿಜವೇ ಮನುಷ್ಯನಿಗೆ ಸಂತೋಷವಿದ್ದರೆ ಐಶ್ವರ್ಯ ಹೋಗ್ತದೆಯೇ ಅರ್ಥ ಆಗೋದಿಲ್ಲ ಜೈರ್ವೃತೋ ನಾಶ್ನುತೆ ಮಹತಿ ಯಾವ ಮನುಷ್ಯನಿಗೆ ಮಹತ್ತಾದ ಒಂದು ಸಂಕಲ್ಪವಿಲ್ಲವೋ ಮಹತ್ವಾಕಾಂಕ್ಷೆ ಇಲ್ಲವೋ ಅವನು ಸಾಯ್ತಾನೆ ಅನುಕ್ರೋಶ ಭಯೇ ಚೋಭೇ ಚೋಭೆ ವೃತೋ ನಾಷ್ಣುತೆ ಮಹತಿ ಅಭಿಮಾನಂಚ ಭಾರತ ಯಾವನು ಸ್ವಾಭಿಮಾನವನ್ನು ಬಿಡ್ತಾನೋ ಅವನು ಸಾಯ್ತಾನೆ ಇದು ಬೃಹಸ್ಪತಿ ಹೇಳಿರುವುದು ಶಕ್ಯವಿಲ್ಲವಲ್ಲ ಅವನ ಬಾಯಲ್ಲಿ ಬಂದಿದೆಯಲ್ಲ ಅಂದರೆ ಇದು ದೊರೆಗಳಿಗೆ ಹೇಳಿದ ಮಾತು ದೊರೆಗಳು ತಮ್ಮ ರಾಜ್ಯದಲ್ಲಿ ಯಾವತ್ತೂ ತೃಪ್ತರಾಗಿರಬಾರ್ದು ಯಾಕೆಂದರೆ ಅತೃಪ್ತರಾದ ನೆರೆಯವರಿರೋ ತನಕ ಅತೃಪ್ತರಾದ ಜನಗಳು ರಾಷ್ಟ್ರದಲ್ಲಿರೋ ತನಕ ದೊರೆಗೆ ನೆಮ್ಮದಿ ಇರುವುದಿಲ್ಲ ಅದನ್ನು ಬಿಟ್ಟು ಅಸೂಯೆಯನ್ನು ಶ್ರೇಷ್ಠ ಗುಣ ಅಂತ ಇಲ್ಲಿ ಬೃಹಸ್ಪತಿ ನೀತಿ ವಾಕ್ಯದ ಅರ್ಥವಲ್ಲ ದುಷ್ಟರು ಯಾವ ಒಳ್ಳೆಯ ಮಾತನ್ನು ತಮ್ಮ ನೇರಕ್ಕೆ ಮೂಗಿನ ಸೇರಕ್ಕೆ ಅನುಕೂಲವಾಗಿ ತಿರುಗಿಸ್ಕೊಳ್ತಾರೆ ಎಂಬುದಕ್ಕೆ ಇದು ಒಂದು ಪ್ರಮಾಣ ಆದ್ದರಿಂದ ಇನ್ನೊಬ್ಬರ ಐಶ್ವರ್ಯವನ್ನು ಕಂಡು ದೊರೆ ಸಂತೋಷ ಪಡಬಾರದು ಅಂತ ಹೇಳಿದೆ ನಾನೇನು ಮಾಡಲಿ ಅಷ್ಟಾಶೀಚ ಸಹಸ್ರಾಣಿ ಸ್ನಾತಕ ಗೃಹ ಮೇಧಿನ ಎಂಬತ್ತು ಸಾವಿರ ಒಟುಗಳು ಸ್ನಾತಕರು ನಿತ್ಯ ಊಟ ಮಾಡ್ತಾಯಿದ್ರು ತ್ರಿಂಶದ್ದ ಅಶೀಕ ಏಕ ಅದೆಲ್ಲ ಹೇಳಿದ್ದೇವೆ ಧರ್ಮರಾಜನ ಯಾಗದ ವೈಭವವನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದಾನೆ ಅಯ್ಯೋ ನಾನೇ ಕಣ್ಣಿಂದ ನೋಡಿದೆ ಅದನ್ನು ಬ್ರಾಹ್ಮಣ ವಾಟಧಾನಾಶ್ಚ ಗೋಮಂತ ಶತಸಂಘಷ ಬ್ರಾಹ್ಮಣರು ಬಂದು ಬಂದು ಐಶ್ವರ್ಯ ಕಾಣಿಕೆ ಕೊಡ್ತಾ ಇದ್ರು ಕಮಂಡರು ತೊಗೊಂಬಂದರು ಕೆಲವರು ಒಳಗೆ ಬೇಕು ಬೇಕು ಅಂತ ಬರ್ತಾರೆ ಅಲ್ಲಿ ಒಳಗಡೆ ಜಾಗ ಇಲ್ಲ ವೈಶ್ಯ ಇವ ಮಣಿಪಾಲ ದ್ವಿಜಾತಿ ಪರಿವೇಶಕಾ ಕ್ಷತ್ರಿಯರು ಕೂಡ ವೈಶ್ಯರಂತೆ ತಲೆ ಮೇಲೆ ಮುತ್ತು ಮಣಿ ಕಾಣಿಕೆಗಳನ್ನು ಹೊಂದು ಹೊಂದಿ ತಗೊಂಬಂದು ತಗೊಂಬಂದು ಧರ್ಮರಾಜನ ಕೊಡ್ತಾಯಿದ್ರು ನಾನು ಏನು ಮಾಡಲಿ ನಾನು ಏನು ಮಾಡಲಿ ನನಗೆ ಮನಸ್ಸಿಗೆ ತೃಪ್ತಿ ಇಲ್ಲ ದ್ರೌಪದಿಯೋ ತಾನು ಉಪವಾಸವೊಂದು ಮಾಡಿಕೊಂಡು ಅಷ್ಟು ಜನರು ಬ್ರಾಹ್ಮಣರೆಲ್ಲರೂ ಊಟ ಮಾಡಿದ ಮೇಲೆ ತಾನೊಬ್ಬಳೇ ಕೊನೆಯಲ್ಲಿ ಊಟ ಮಾಡ್ತಾ ಇದ್ಲು ಅದು ಒಂದು ನಿಯಮ ಬೇರೆ ಅವಳದು ಅವಳು ನಮಗೆ ಸಿಕ್ಕಲಿಲ್ಲ ನಾನೇನು ಮಾಡಲಿ ನೇಣು ಹಾಕ್ಕೊಂಡು ಬಿಡ್ತೇನೆ ವಿಷ ಕುಡಿದು ಬಿಡ್ತೇನೆ ಸೊತ್ತು ಹೋಗಿಬಿಡ್ತೇನೆ ನನಗೆ ಅಪ್ಪಣೆ ಕೊಡಿ ಅಂತ ಕೇಳ್ತಾ ದುರ್ಯೋಧನ ಅಯ್ಯೋ ಇನ್ನೊಬ್ಬರು ಐಶ್ವರ್ಯ ನೋಡಿ ನೀನು ಹೊಟ್ಟೆ ಹೊಡ್ಕೊಳ್ತಾ ಇದ್ದೆಲ್ಲೋ ಇದು ನ್ಯಾಯವಲ್ಲ ಎಂಬುದಾಗಿ ಮೇಲ್ನೋಟಕ್ಕೆ ಧೃತರಾಷ್ಟ್ರ ಒಂದು ಮಾತನ್ನು ಹೇಳಿದೆ ಕೂಡಲೇ ಅದಕ್ಕೆ ಶಕುನು ಹೇಳ್ತಾನೆ ಮಹಾರಾಜರೇ ಮಗ ಸತ್ರು ಸಾಯಿಲಿ ಅಂತ ನೀವು ಹೇಳು ಸರಿಯಾಗಿ ಕಾಣಿಸೋದಿಲ್ಲ ನೀವು ಹೇಳುವ ಬುದ್ಧಿವಾದ ಅವನ ತಲೆಗೆ ಹತ್ತೋದಿಲ್ಲ ಪಾಂಡವರ ಐಶ್ವರ್ಯವೆಲ್ಲ ಈಗ ನಮ್ಮದಾದ ಹೊರತು ನಿಮ್ಮ ಮಗ ಬದುಕುವ ಹಾಗಿಲ್ಲ ಇದು ನಿಶ್ಚಯ ಇಲ್ಲ ನಿಮಗೆ ಪಾಂಡವರೇ ಮಕ್ಕಳು ಬೇಕೋ ಇಲ್ಲ ಸ್ವಂತ ಮಕ್ಕಳು ಉಳಿಬೇಕೋ ಮಕ್ಕಳು ಉಳಿಬೇಕಾಗಿದ್ದರೆ ನನ್ನಲ್ಲಿ ಒಂದು ದಾರಿ ಇದೆ ಆ ದಾರಿಯೇನು ಯಾಮೇತ ಮಥುಲಾಂ ಲಕ್ಷ್ಮೀಂ ದೃಷ್ಟವಾನಸಿ ಪಾಂಡವೇ ತಸ್ಯ ಪ್ರಾಪ್ತ ಉಪಾಯ ಶೃಣು ಸತ್ಯ ಪರಾಕ್ರಮ ಆಗಲೇ ಪ್ಲ್ಯಾನ್ ಮಾಡಿಕೊಂಡಿದ್ರು ಅದನ್ನು ಧೃತರಾಷ್ಟ್ರನ ಕೈಯಲ್ಲಿ ಹೇಳಿ ಅಲ್ಲಿ ಅಸ್ತು ಅಂತ ಹೇಳಿಸುವುದಕ್ಕೆ ನೀವು ಸ್ವಲ್ಪ ಅಪ್ಪಣೆ ಕೊಟ್ಟರೆ ಸಾಕು ಮಹಾರಾಜ ಏನು ಮಾಡಬೇಕು ಅಂತ ಕೇಳಿದ್ರೆ ಹೃದಯಜ್ಞ ಪಣಜ್ಞಶ್ಚ ವಿಶೇಷಜ್ಞಶ್ಚ ದೇವನೇ ಅಹಂ ಅಕ್ಷೇಶು ಅಭಿಜ್ಞಾತ ನನಗೆ ಜೂಜಾಡುವುದರಲ್ಲಿ ಪರಿಣತಿ ಇದೆ ಎಕ್ಸ್ಪರ್ಟೈಸ್ ಇದೆ ಜಗತ್ತಲ್ಲಿ ಯಾರೂ ನನ್ನ ಮೀರಿಸಲಾರರು ಅಕ್ಷ ಹೃದಯ ಎಂಬ ಶಾಸ್ತ್ರವನ್ನು ನಾನು ಕಲ್ತ್ಕೊಂಡಿದ್ದೇನೆ ಎಂಥ ಪಣಗಳನ್ನು ಶತ್ರುವಿನ ಕೈಲಿ ಒಡ್ಡಿಸಬೇಕು ನಾವು ಏನನ್ನು ಒಡ್ಡಬೇಕು ಬಾಯಿಸಿದರೆ ಎಂಥ ಗರಗಳು ಅಂಕೆಗಳು ಬೀಳಬೇಕು ದಾಳದಲ್ಲಿ ನನಗೆ ಗೊತ್ತು ಆದರೆ ಧರ್ಮರಾಜನಿಗೆ ದ್ಯೂತ ಪ್ರಿಯಶ್ಚ ಕೌಂತೆಯ ನ ಚ ಜಾನಾತಿ ದೇವಿತು ಅವನಿಗೆ ಜೂಜ್ ಆಟ ಬರುವುದಿಲ್ಲ ಆದರೆ ಆಡಬೇಕು ಅಂತ ಚಪಲವಿದೆ ಅವನಿಗೆ ಆದ್ದರಿಂದ ಅವನನ್ನು ಕರೆಸಿ ಸುಮ್ಮನೆ ಇಷ್ಟೇ ಮಾಡಿಕೊಡೋದು ನೀವು ಕೆಲಸ ಜೂಜಿಗೆ ಬಾ ಅಂತ ಕರಿಬಾರ್ದು ನಮ್ಮಲ್ಲೂ ಒಂದು ಹಬ್ಬವಿದೆ ಅಲ್ಲೊಂದು ಕಟ್ಟಡ ಕಟ್ಟಿದಾಗ ನಮ್ಮಲ್ಲೂ ಒಂದು ವಾಸ್ತುಶಿಲ್ಪ ಮಾಡಿಸ್ತೇವೆ ನಮ್ಮ ಹುಡುಗರೆಲ್ಲ ಅಲ್ಲಿ ಬಂದಾಗ ನೀನು ನಾಲ್ಕು ದಿವಸ ಇಲ್ವಾ ಅಂತ ನೀವು ಕರಿಬೇಕು ಕರೆದ ಮೇಲೆ ಯೋಜನೆ ಪ್ರಸ್ತಾಪ ಎತ್ತಬೇಕು ಅಲ್ಲಿಂದ ಆಚೆ ಸರ್ವಸ್ವವನ್ನು ಪಾರಿಸ್ತೇನೆ ಅಂತ ಕೂಡಲೇ ಧೃತರಾಷ್ಟ್ರನ ಮುಖ ಬಿಳಿಚಿ ಹೋಯಿತು ಅಷ್ಟು ಮಟ್ಟಿಗೆ ಒಳ್ಳೆತನವನ್ನಲ್ಲಿತ್ತು ಆದರೆ ಒಳ್ಳೆತನದ ಮುಖ ಹೇಗಿತ್ತು ನೋಡಿ ಅವನು ಹೇಳ್ತಾನೆ ಇದು ಸರಿಯೇ ಆದರೆ ಇದು ಅಷ್ಟು ಸುಲಭವಾಗಿ ಆಗೋ ಕೆಲಸವಲ್ಲ ನಾವೇನೋ ಮಾಡೋಕ್ಕೆ ಹೋಗಿ ಪಾಂಡವರ ಸರ್ವಸ್ವವನ್ನು ಕಸಿಯುವುದಕ್ಕೆ ಹೋಗಿ ಅದು ನಮ್ಮ ಮೇಲೆ ತಿರುಗಿ ಬಿದ್ದರೆ ಕೃಷ್ಣ ಸುಮ್ಮನೆ ಇರ್ತಾನೆಯೇ ವಿಧಿ ಸುಮ್ಮನೆ ಇರ್ತದೆ ನಾವು ಮಾಡಿದ್ದೆಲ್ಲ ನಮಗೆ ಪ್ರತಿಕೂಲವಾಗಿರೋಣದ್ರಿಂದ ಇದು ನನ್ನ ಮಗ ಉಳಿತಾನೆ ಅಂತ ನನಗನ್ನಿಸೋದಿಲ್ಲ ಮೇಲಾಗಿ ನಮ್ಮ ಮಂತ್ರಿ ಬಿದುರ ಇದಕ್ಕೆ ಒಪ್ಪುವುದಿಲ್ಲ ನಾನು ಒಪ್ಪಿದರೂ ಅವನು ಒಪ್ಪುವುದಿಲ್ಲ ಕ್ಷತ್ತ ಮಂತ್ರಿ ಮಹಾಪ್ರಾಜ್ಞ ಸ್ಥಿತೋ ಯಸ್ಯಾಸ್ಮಿ ಶಾಸನೇ ಹೆಸರಿಗೆ ಅವನು ಮಹಾಮಂತ್ರಿ ಮಹಾಪ್ರಧಾನ ಅವನನ್ನು ಒಂದ್ಸಲ ಕೇಳಿಬಿಡೋಣ ಅವನು ಹೂ ಅಂದರೆ ಇದನ್ನು ಮಾಡೋಣ ಇಳ್ದಿದ್ರೆ ಬೇಡ ಅಂತ ಕೂಡಲೇ ದುರ್ಯೋಧನ ತಂದೆ ಕಾಲಿಗೆ ಬಿದ್ದು ಅವನನ್ನು ಕೇಳುವುದರ ಬದಲು ನನಗೆ ಸಾಯುವುದಕ್ಕೆ ಅಪ್ಪಣೆ ಕೊಡಿ ವಿದುರ್ನನ್ನು ಕೇಳುವುದಾದರೆ ಅವನ ಕಿವಿಯಲ್ಲಿ ಇದನ್ನು ಹಾಕಿದರೆ ನಮ್ಮ ಎಲ್ಲ ಕೆಲಸವನ್ನು ಕೆಡಿಸಿಬಿಡ್ತಾನೆ ಅವನು ಎಂದೂ ಇದಕ್ಕೆ ಒಪ್ಪೋದಿಲ್ಲ ನಿವರ್ತಯಿಷ್ಯತಿತ್ವಾಸವು ಯದಿ ಕ್ಷತ್ತ ಸಮೇಷ್ಯತೀ ನಿವೃತ್ತೇ ತ್ವಯ್ಯರಾಜೇಂದ್ರ ಮರಿಷ್ಯೇ ಹಮ್ಮ ಸಂಶಯಂ ನೀವು ನಮ್ಮ ಸೋದರ ಮಾವ ಹೇಳಿದ ಈ ಸಂಚಿಗೆ ಒಡಂಬರಲಿಲ್ಲ ಮಾದರೆ ನಾನು ಮರಿಷ್ಗೆ ಅಹಂ ಯಾಕಾದರೂ ಸತ್ತು ಹೋಗ್ಬಿಡ್ತೇನೆ ಸತ್ವಂ ಮಯಿ ಮೃತೆ ರಾಜನ್ನೇ ವಿದುರೇಣ ಸುಖಿ ಭವ ಬೆದರಿಕೆ ಮಾತು ನಾನು ಸತ್ತ ಮೇಲೆ ಧರ್ಮರಾಜನಿಗೆ ಪೂರ್ತಿ ರಾಜ್ಯವನ್ನು ಕೊಟ್ಟು ವಿದುರನ ಜೊತೆಯಲ್ಲಿ ನೀವು ಸುಖವಾಗಿರ್ಬೋದು ಭೋಕ್ಷಸೇ ಪೃಥ್ವೀಂ ಕೃಷ್ಣಂ ಕಿಮ್ಮಯ ತ್ವಂ ಕರಿಷ್ಯಸಿ ಧರ್ಮರಾಜನಿಗೆ ಯುವರಾಜ ಅಭಿಷೇಕ ಮಾಡಿ ನೀವೇ ಭೂಮಿಯನ್ನಾಳಿ ಒಬ್ಬ ಹೋದ ಏನು ನಷ್ಟ ದುರ್ಯೋಧನ ಅಂತ ಒಬ್ಬ ಪಾಪಿ ಇದ್ದ ಸೊತ್ತು ಹೋಗಿಬಿಟ್ಟ ಅಂತ ವರ್ಷಕ್ಕೊಂದ್ಸಲ ಶ್ರಾದ್ದ ಮಾಡಿಬಿಡಿ ನನ್ನನ್ನು ಮರೆತು ಬಿಡಿ ಅಂತ ಶುರು ಮಾಡಿದ ಆರ್ತವಾಕ್ಯಂತೂ ತತ್ತಸ್ಯ ಪ್ರಣಯೋಕ್ತಂ ನಿಷಮ್ಯ ಹಳ್ಳಕ್ಕೆ ಬೀಳ್ತಾನೆ ಈಗ ಧೃತರಾಷ್ಟ್ರ ಅಯ್ಯೋ ಮಗನ ಮೇಲೆ ಪ್ರೀತಿ ಒಂದು ಕಡೆ ಅವನು ಹೇಳುವುದು ಎಲ್ಲಿ ಸರಿಯಾಗುತ್ತೋ ಆಗೋದಿಲ್ವೋ ಅಂತ ಭಯ ಒಂದು ಕಡೆ ಸರಿ ಅದಕ್ಕೊಂದು ಕೆಲಸ ಮಾಡೋಣ ಅಲ್ಲೇ ಬಾರೋ ಇಲ್ಲಿ ಶಕುನಿ ಅವನೇನು ಹೇಳ್ತಾನೋ ಅದನ್ನು ಮಾಡಿ ಕೊಟ್ಬಿಡೋ ಮುಂದೇನಾಗುತ್ತೆ ನೋಡೋಣ ಒಂದು ದ್ಯೂತ ಸಭಾಂಗಣವನ್ನು ಕಟ್ಟಿಸು ಎಂಬುದಾಗಿ ಅಪ್ಪಣೆ ಮಾಡಿದ ಅದು ಕಟ್ಟಿದ್ದ ರಾಜಸೂಯ ಯಾಗ ಮಾಡುವುದಕ್ಕೆ ಮಯ ಮಾಡಿಕೊಟ್ಟಂಥ ಅಂಥ ಅದ್ಭುತವಾದ ಶಿಲ್ಪಕೌಶಲ ಅಲ್ಲ ಈ ಕಟ್ಟಡ ಹೋಗಲಿ ಎಕ್ಸಿಬಿಷನ್ಗೋಸ್ಕರವಾಗಿ ಮಾಡಿದ್ದಾರೆಯೇ ಇದ್ರ ಮ್ಯೂಸಿಯಮ್ಮೇ ಅಲ್ಲ ಕಟ್ಟಿದ ಜಾತಿಗೆ ದ್ಯೂತ ಸಭಾಂಗಣ ಪ್ರಕಟವಾಗಿ ಹೇಳಿದ್ದಾರೆ ಅದನ್ನು ಕಟ್ಟಬೇಕು ಸ್ಥೂಣ ಸಹಸ್ರೈಹಿ ಬೃಹತೀಂ ಶತದ್ವಾರಾಂ ಸಭಾಂ ಮಮ ಮನೋರಮಾಂ ದರ್ಶನೀಯಾಂ ಆಶು ಕುರುವಂತು ಶಿಲ್ಪಿನಃ ತತಃ ಸಂಸ್ಥೀರ್ಯ ರತ್ನೈಸ್ತಾಂ ತಕ್ಷಣಾನಾಯ ಸರ್ವಶಃ ಸುಕೃತಾಂ ಸುಪ್ರವೇಶಾಂಚ ನಿವೇದಯಿತ ಶನೈಹಿ ಇದು ಇವತ್ತು ಕ್ರಿಕೆಟ್ ಆಟ ಅದು ಜೂಜೆ ಎರಡು ಪಾರ್ಟಿ ಆಡ್ತಾರೆ ಅದರಲ್ಲಿ ಎರಡು ಇನಿಂಗ್ಸ್ ಅಂತ ಹೇಳ್ತಾರೆ ನೋಡಿ ಇದೆಲ್ಲ ಮಹಾಭಾರತದಲ್ಲಿ ಜೂಜನ ಇಲ್ಲಿ ಇಲ್ಲಿಂದ ಬಂದದ್ದವು ಇಲ್ಲಿ ಎರಡು ಇನಿಂಗ್ಸ್ ಇದ್ದವು ಸ್ಟೇಡಿಯಂ ಅಂತ ಇವತ್ತು ಹೇಳ್ತೀರಿ ಮನೆಯಲ್ಲಿ ಮಕ್ಕಳು ಪಗಡೆಕಾಯಿ ಆಟ ಆಡಿದರೆ ನಾಲ್ಕು ಜನ ಸುತ್ತಮುತ್ತ ಕೂತ್ಕೊಂಡು ನೋಡ್ತಾರೆ ಇದು ರಾಷ್ಟ್ರೀಯ ಆಟವಾಗಿತ್ತು ಮಹಾಭಾರತ ಕಾಲದಲ್ಲಿ ನೀವು ನಂಬುವುದಿಲ್ಲ ಹಾಗೆ ರೋಮ್ ಚಕ್ರ ಚಕ್ರಾಧಿಪತ್ಯದ ಕೊನೆ ಕಾಲದಲ್ಲಿ ಗ್ಲಾಡಿಯೇಟರ್ಸ್ ಅಂತಿರ್ತಿದ್ರು ಹಸುದ ಸಿಂಹಗಳನ್ನು ನಾಲ್ಕು ಕಡೆಯಿಂದ ಬಿಟ್ಟು ದೊಡ್ಡ ಗ್ಯಾಲರಿಗಳಲ್ಲಿ ರೋಮನ್ ಹಾಲಿಡೇ ಅವತ್ತು ಲಕ್ಷಾಂತರ ಜನ ಕೂತ್ಕೊಂಡು ಸೆರೆ ಹಿಡ್ಕೊಂಡು ಬಂದ ಕರಿಯರನ್ನು ನಿಗ್ರೋ ಜನಗಳನ್ನು ಆ ಹಸುದ ಸಿಂಹಗಳ ಜೊತೆಯಲ್ಲಿ ಹೋರಾಡುವುದನ್ನು ನೋಡಿ ಸಂತೋಷ ಪಡ್ತಿದ್ರು ಅಂಥ ದೊಡ್ಡ ಸ್ಟೇಡಿಯಂ ಕಟ್ಟಿಸಿದ್ದಾರೆ ಇಲ್ಲಿ ಚಿತ್ರವನ್ನು ಕೊಡ್ತಾರೆ ದ್ಯೋಚ ಸಭಾ ಹೇಗಿತ್ತು ಒಂದು ಸಾವಿರ ಕಂಬಗಳು ಮಧ್ಯದಲ್ಲಿರುವಂತೆ ಒಂದು ನೂರು ಕಡೆ ಜನ ಹೊರಗೆ ಹೋಗುವುದಕ್ಕೆ ಒಳಗೆ ಬರುವುದಕ್ಕೆ ಎಕ್ಸಿಟ್ ಆ್ಯಂಡ್ ಎಂಟ್ರಿ ಇರುವ ಹಾಗೆ ಮನೋರಮಾಂ ದರ್ಶನೀಯಾಂ ಸುಕೃತಾಂ ಸುಪ್ರವೇಶಾಂ ಏರ್ ಕಂಡೀಷನ್ ಮಾಡಿ ಮನೋರಮಾಂ ನೋಡು ಚೆನ್ನಾಗಿರಬೇಕು ಒಳ್ಳೆ ಗೋಳಾಕೃತಿಯಲ್ಲಿ ಗೋಳ್ ಗುಂಬಸ್ ಮಾಡಿದಾಗ ಮಾಡಿರಬೇಕು ಸುತ್ತ ಸ್ಟೇಡಿಯಂ ಕಟ್ಟಿರಬೇಕು ಅದರಲ್ಲಿ ವಯಸ್ಸಾದವರು ಮುದುಕರಾದವರು ಸ್ವಲ್ಪ ಕಣ್ಣು ಮಂಜಾದವರು ಕೆಳಗೆ ಕೂತುಕೊಳ್ಳುವಂತೆಯೂ ಚಿಕ್ಕ ವಯಸ್ಸಿನವರು ಮೇಲ್ಮೇಲಕ್ಕೆ ಕೂತುಕೊಳ್ಳುವಂತೆಯೂ ಗ್ಯಾಲರಿ ಆ ಶಬ್ದ ಒಂದು ಹಾಕಿಲ್ಲ ನೋಡಿ ಮಹಾಭಾರತದಲ್ಲಿ ಅಂಥದ್ದೊಂದು ಗ್ಯಾಲರಿ ನಿರ್ಮಾಣ ಮಾಡಿದ್ದಾರೆ ನಿಮ್ಮ ಕ್ರಿಕೆಟ್ ಆಟದಲ್ಲಿ ಗ್ಯಾಲರಿ ಮಾಡ್ತಿರಲ್ಲ ಅಂಥದ್ದೇ ಗ್ಯಾಲರಿ ಆದರೆ ದೂರಕ್ಕೆ ಕಾಣಿಸೋ ಹಾಗೆ ಅವರು ಬೈನಾ ಅವು ಇವು ಇಟ್ಕೊಳ್ತಾರೆ ಮಹಾಭಾರತದ ಜೂಜಿನ ಕಟ್ಟೆಯಲ್ಲಿ ಜೂಜಿನ ಅಡ್ಡೆಯಲ್ಲಿ ಅದರ ಬದಲು ಏನಿಬ್ಬರು ಜೂಜಾಡ್ತಿದ್ರು ಅವರ ಪಕ್ಕದಲ್ಲೊಬ್ಬ ನಿಂತುಕೊಂಡು ರನ್ನಿಂಗ್ ಕಾಮೆಂಟ್ರಿ ಹೇಳ್ತಾ ಇದ್ದ ಈಗ ಶಕುನಿ ದಾಳ ಬಿಟ್ಟ ಹನ್ನೆರಡು ಒಂದ ಹನ್ನೆರಡು ಬಂತು ಅಯ್ಯೋ ಧರ್ಮರಾಜನ ಹತ್ರ ಹಾರು ಹೋಯಿತು ಈಗ ಧರ್ಮರಾಜ ದಾಳವನ್ನು ಬಿಟ್ಟ ಅದು ಎರಡು ಬಿತ್ತು ಇದು ರನ್ನಿಂಗ್ ಕಾಮೆಂಟ್ರಿ ಒಬ್ಬ ಹೇಳ್ತಿರೋದು ಹತ್ತು ಹೆಜ್ಜೆ ದೂರದಲ್ಲಿ ಅದನ್ನು ಇನ್ನೊಬ್ಬ ಹೇಳುವುದು ಅದನ್ನು ಮತ್ತೊಬ್ಬ ಹೇಳುವುದು ಹೀಗೆ ದ್ಯೂತಾಂಗಣದಲ್ಲಿ ಕೂತಿದ್ದವರು ಎಲ್ಲರಿಗೆ ಕೇಳುವಂತೆ ಏನು ಚಿತ್ರ ಕೊಟ್ಟಿದ್ದಾರೆ ನಮ್ಮ ಕಣ್ಣೆದುರಿಗೆ ಇದನ್ನು ಅದ್ಭುತವಾದ ಕಟ್ಟಡವನ್ನು ಅತಿ ಶೀಘ್ರದಲ್ಲಿ ಅವರೆಲ್ಲ ನಿರ್ಮಾಣ ಮಾಡಿದರು ಆದರೆ ವಿದುರ್ನ ಕಿವಿಗೆ ಹಾಕಲಿಲ್ಲ ಅಂತ ಒಂದು ತಪ್ಪಾಗಬಾರ್ದಲ್ಲ ತಪ್ಪಿಗೆ ಸಿಕ್ಕಾಕೊಳ್ಳಬಾರ್ದು ಅಂತ ಒಂದು ದಿವಸ ವಿದುರ್ನನ್ನು ಕರೆಸಿದ ಧೃತರಾಷ್ಟ್ರ ನೋಡಪ್ಪ ನನ್ನ ಮಕ್ಕಳು ಪಾಂಡವ್ರ ಮನೆಗೆ ಹೋಗಿ ಬಂದ್ರಲ್ಲ ಇವ್ರಿಗೊಂದು ಆಸೆ ಆಯಿತು ನಮ್ಮ ಮಕ್ಕಳ ಜೊತೆ ಅವರು ಪಾಂಡವರು ಬರಲಿ ಒಂದು ದಿವಸ ಇರಲಿ ಏನೋ ಆಸೆ ಪಡ್ತಾರೆ ಒಂದೆರಡು ಪ್ರಣಯದ್ಯೂತ ಫ್ರೆಂಡ್ಲಿ ಮ್ಯಾಚ್ ಇವತ್ತು ನೋಡಿ ಮ್ಯಾಚನ್ನು ಫ್ರೆಂಡ್ಲಿ ಅಂತಾರೆ ಎಷ್ಟೋ ಕಡೆ ಮ್ಯಾಚ್ಗಳು ಫ್ರೆಂಡ್ಲಿ ಇರೋದಿಲ್ಲ ಸ್ಟೇಡಿಯಂಗೆ ಬೆಂಕಿ ಹಚ್ಚುತ್ತಾರೆ ಒಬ್ಬರೊಬ್ಬರನ್ನ ಹೊಡಿತಾರೆ ಕೊಲೆ ಮಾಡ್ತಾರೆ ಇದು ರಾಗದ್ವೇಷಗಳನ್ನು ಎಬ್ಬಿಸುವುದು ಪರಸ್ಪರ ದ್ವೇಷಗಳಾದ ಎರಡು ನಾವು ಮತ್ತು ನೆರೆ ರಾಷ್ಟ್ರಗಳ ಜೊತೆಯಲ್ಲಿ ಸೇರಿದರೆ ಅದು ನ್ಯಾಷನಲ್ ಕ್ಯಾಲಾಮಿಟಿ ಯುದ್ಧಕ್ಕಿಂತ ಭಯಂಕರವಾದದ್ದು ಅಂತ ಜನಗಳು ಹುಚ್ಚದ್ದು ನೋಡುವಂತೆ ಪಾಂಡವರು ಕೌರವ್ರು ಮೊದಲೇ ಒಬ್ಬರೊಬ್ರಿಗಾಗದೇ ಇದ್ದವರು ಅದನ್ನೆಲ್ಲ ಮುಚ್ಚಿಟ್ಟು ಸಹಜವಾಗಿ ನಯದಂತ ಮಾತನಾಡ್ತಾ ಇದ್ದಾನೆ ಧೃತರಾಷ್ಟ್ರ ಏನೋ ಕರಿಬೇಕು ಅಂತ ಆಸೆ ನನ್ನ ಮಗನಿಗೆ ನೋಡೋ ವಿದ್ರ ದ್ಯೂತೆ ನೋಡಪ್ಪ ದೋ ದ್ಯೂತದಲ್ಲಿ ದೋಷಗಳು ಅಂತ ಉಂಟು ನನಗೆ ಗೊತ್ತಿದೆ ಅಷ್ಟು ದೂರಕ್ಕೆ ಹೋಗದೆ ಇರುವಾಗ ನಾನು ನೀವು ಇರುವಾಗ ಏನು ನಡೆಯುತ್ತೆ ಅಂಥದ್ದು ನಮ್ಮಲ್ಲಿ ಭೀಷ್ಮರಿಲ್ವೇ ದ್ರೋಣರಿಲ್ವೇ ನಾವೆಲ್ಲ ಇದ್ದೇವೆ ತಪ್ಪೇನಾದ್ರು ನಡೆದ ನಾವು ಅದನ್ನು ನೋಡ್ಕೊಳ್ತೇವೆ ಆದ್ದರಿಂದ ನೀನಾಗಿ ಹೋಗಿ ಧರ್ಮರಾಜನಿಗೆ ಈ ವಿಷಯವನ್ನು ತಿಳಿಸಿ ನಿಮ್ಮ ದೊಡ್ಡಪ್ಪ ಕರಿತಾ ಇದ್ದಾನೆ ನಮ್ಮ ಹಸ್ತಿನಾಮತಿಗೆ ಬಂದು ನೀವು ನಾಲ್ಕು ದಿವಸ ಇದ್ದು ಹಾಯಾಗಿ ವಿಹಾರವನ್ನು ಮಾಡಿಕೊಂಡು ಹೋಗಿ ಅಂತ ಹೇಳಿ ಕರ್ಕೊಂಡು ಬರಬೇಕು ಅಂತ ಹೇಳಲಾಗಿ ವಿದುರ ಬಿಟ್ಟ ಬಾಯಿಂದ ಬಾಯಿ ಒಣಗಿ ಹೇಳ್ತಾನೆ ಮಹಾರಾಜರೇ ಇದು ಆಗತಕ್ಕೆ ಕೆಲಸವಲ್ಲ ದ್ಯೂತೆ ದೋಷಾಂಶ ಜಾನನ್ ಸಹ ಪುತ್ರ ಸ್ನೇಹಾದ ಕೃಷ್ಯತ ತಚ್ಛುತ್ವ ಕಲಿದ್ವಾರ ಕಲಿದ್ವಾರಮುಪಸ್ಥಿತಂ ಮಹಾರಾಜರೇ ನೀವು ಕಟ್ಸಿರೋದು ದ್ಯೂತದ ಮನೆಯಲ್ಲ ಇದು ಕಲಿಪುರುಷನ ಹೆಬ್ಬಾಗಿಲು ಇದರಲ್ಲಿ ಪ್ರವೇಶ ಮಾಡಿದವನು ಹೊರಗಡೆ ಬರೋದಿಲ್ಲ ವಿನಾಶ ಮುಖಮುತ್ಪನ್ನಂ ಇದು ವಿನಾಶದ ಬಾಗಿಲು ನೀವಾಗ ಕಟ್ಸಿದ್ದೀರಿ ಅಯ್ಯೋ ಇದು ಮಾಡ್ತಕ್ಕದ್ದು ಒಳ್ಳೆಯದಲ್ಲ ನಾ ಅಭಿನಂದಾಮಿತೇ ರಾಜನ್ನಿ ಮಿಮಂ ಪ್ರಭೋ ಏರ್ಭೇದೋ ಯಥಾ ನ ತಥಾ ಕುರು ಅನರ್ಥವೆಲ್ಲ ಆದಮೇಲೆ ಪರಿಶೋಚನೆ ಮಾಡುವುದರಲ್ಲಿ ಅರ್ಥವಿಲ್ಲ ಮುಂದೆ ಆಗಬಹುದಾದ ಅನರ್ಥವನ್ನು ಈಗಲೇ ತಡೆಯಬೇಕು ನಿಮ್ಮ ಅಭಿಪ್ರಾಯ ಸರಿಯಲ್ಲ ನೀವು ಮೊದಲೇ ಕೇಳಲಿಲ್ಲ ನನ್ನನ್ನು ಈ ಕಟ್ಟಡ ಯಾತ ಕಟ್ಸೋಕೆ ಹೋದ್ರಿ ಅದಕ್ಕೆ ಎದುರು ರಾಷ್ಟ್ರ ಹೇಳಿದ ಏನಯ್ಯ ಅಪಶಕನದ ಮಾತನ್ನಾಡ್ತೀಯ ನಾನೇನು ಮೂರ್ಖ ಅಂತ ತಿಳ್ಕೊಂಡ್ಯಾ ಕ್ಷತ್ತಃ ಪುತ್ರೇಶು ಕಲಹೋ ನ ಭವಿಷ್ಯತಿ ಯದಿ ದೇವ ಪ್ರಸಾದನ್ನ ಕರಿಷ್ಯಂತಿ ನ ಸಂಶಯ ದೇವತೆಗಳು ಪ್ರಸನ್ನರಾಗಿರುವಾಗ ಪ್ರಸನ್ನರಾದರೆ ಜಗಳ ಯಾತಕ್ಕೆ ಬರುತ್ತೆ ಎಂದ ದೇವತೆಗಳು ಪ್ರಸನ್ನರಾಗಿಲ್ಲವಲ್ಲ ಅದರಿಂದಲ್ವೇ ಜಗಳ ಬರುವುದು ಪ್ರವರ್ತತಾಂ ಸುಹೃದ್ಯೂತಂ ಸುಹೃದ್ಯೂತಂ ಫ್ರೆಂಡ್ಲಿ ಮ್ಯಾಚ್ ಅನ್ನೋದಕ್ಕೆ ಸಂಸ್ಕೃತ ಈಕ್ವಲೆಂಟು ನ ವಾಚೋ ವ್ಯವಸಾಯೋ ಮೇ ನಾನು ಇಷ್ಟೆಲ್ಲ ಹೇಳಿದೆ ಅಭಿಪ್ರಾಯ ಏನು ಅಂತ ಇದನ್ನು ಪಾಂಡವರು ತಿಳಿಸೋಕೆ ಮಾತ್ರ ಹೋಗ್ಬೇಡಪ್ಪ ಜೂಜಾಟದಲ್ಲಿ ಅವರ ಐಶ್ವರ್ಯ ಕಸಿಕೊಳ್ಳೋ ಅಭಿಪ್ರಾಯ ನಮಗಿಲ್ಲ ನೀನು ಹೋಗಿ ಒಡಂಬಡಿಸಿ ಹೇಗಾದರೂ ಮಾಡಿ ಪಾಂಡವರನ್ನೇ ಕರ್ಕೊಂಡು ಬರಬೇಕು ಈ ಮುಂದಿನ ಕಥೆಯನ್ನು ವೈಶಂಪ ವೈಶಂಪಾಯಂದ್ರ ಹೇಳಿದ್ದನ್ನು ಸೂತ ಪುರಾಣಿಕರು ಹೇಳ್ತಾರೆ ಓದುವುದು ತುಂಬ ಕಷ್ಟವಾಗುತ್ತೆ ಈ ಕಡೆಯಲ್ಲಿ ಧೃತರಾಷ್ಟ್ರ ವಿದುರನ ಬಲ ಬಲವಂತವಾದ ಒತ್ತಾಯಕ್ಕೆ ಮಣಿದು ಆ ರಾತ್ರಿ ತನ್ನ ಮಗ ದುರ್ಯೋಧನನ್ನು ಕರೆದು ನೋಡು ನೀ ಹೇಳಿದಾಗ ನಾವು ಕಟ್ಟಡ ಏನೋ ಕಟ್ಟಿಸಿದ್ದೇವೆ ಕರ್ಕೊಂಬಾರೋ ಹೋಗಿ ಪಾಂಡವರನ್ನ ಅಂತಂದರೆ ಅವನು ಇದರಿಂದ ತುಂಬ ಅನರ್ಥ ಉಂಟಾಗುತ್ತೆ ಅಂತ ಅಶುಭವನ್ನು ಹೇಳಿಬಿಟ್ಟ ಮಗು ದುರ್ಯೋಧನ ನನಗೂ ಮನಸ್ಸಿಗೆ ತುಂಬ ಅಳಕಾಗ್ತಾ ಇದೆ ವಿದುರ ಹೇಳಿದ ಮಾತು ಯಾವತ್ತೂ ಸುಳ್ಳಾಗಿಲ್ಲ ನನಗಿದು ಬೇಡ ಅಂತ ಅನ್ನಿಸ್ತಾ ಇದೆ ನೋಡಿ ಎರಡು ಮನಸ್ಸು ಮೊದಲು ಮಗನಿಗೆ ಬೇಡ ಅಂದ ಆಮೇಲೆ ಒಪ್ಪಿದ ಆಮೇಲೆ ಕಟ್ಟಡ ಕಟ್ಟಿಸ್ದ ವಿದುರು ನನ್ನ ಕರೆದು ಹೋ ಕರ್ಕೊಂಬ ಪಾಂಡವ್ರನ್ನ ಅಂದ ವಿದುರ ಹೇಳಿದ ಮೇಲೆ ಮಗನನ್ನು ಕರೆದು ಹೇಳ್ತಾನೆ ಇದು ನನಗೆ ಸರಿ ಅಂತ ಅನ್ನಿಸ್ತಾ ಇಲ್ಲ ಅಂತ ಸ್ವಬುದ್ಧಿ ಇಲ್ಲ ರಾಜಕಾರಣದಲ್ಲಿ ಒಬ್ಬ ದೊರೆಗೆ ಒಬ್ಬ ಪ್ರಧಾನಮಂತ್ರಿಗೆ ಒಬ್ಬ ರಾಷ್ಟ್ರಾಧಿಪತಿಗೆ ಒಂದು ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿಗೆ ಸ್ವಂತ ಬುದ್ಧಿ ಅಂತಿರಬೇಕು ಜರಬಲು ಬುದ್ಧಿಯಿಂದ ಮಾಡೋಕೆ ಬರೋದಿಲ್ಲ ಅವನನ್ನು ಕರೆದು ಹೇಳ್ತಾನೆ ವಿದುರಸ್ಯ ಮತಿಜ್ಞಾತ್ವ ಧೃತರಾಷ್ಟ್ರೋಂಬಿಕಾ ಸುತಃ ದುರ್ಯೋಧನಂ ಇದಂ ವಾಕ್ಯಂ ವಾಚ ವಿಜನೇ ಪುನಃ ವಿಜನೇ ಪುನಃ ಏಕಾಂತದಲ್ಲಿ ಬೆಡ್ರೂಮ್ನಲ್ಲಿ ಮಗನನ್ನು ಕರೆದು ಹೇಳ್ತಾನೆ ಇದು ಬೇಡಪ್ಪ ನೀನು ನೂರು ಚೆನ್ನಾಗಿರಬೇಕು ಯತ್ ಪ್ರಾಹಶಾಸ್ತ್ರಂ ಭಗವಾನ್ ಬೃಹಸ್ಪತಿ ಉದಾರಧೀ ತದ್ವೇದ ವಿದುರಸ್ಸರ್ವಂ ಸರಹಸ್ಯಂ ಮಹಾಕವಿ ವಿದುರ ಹೇಳಿದ್ದೆಂದೂ ಸುಳ್ಳಾಗೋದಿಲ್ಲ ಬೃಹಸ್ಪತಿ ಕೈಯಲ್ಲಿ ನೀತಿಶಾಸ್ತ್ರ ಕಲಿತಿದ್ದಾನೆ ವಿದುರೋವಾಪಿ ಮೇಧಾವಿ ಕುರುಣಾಂ ಪ್ರವರೋ ಮತಃ ಉದ್ಧವೋ ಮಹಾಬುದ್ಧಿ ವೃಷ್ಣೀನಾಂ ಅರ್ಚಿತೋ ನೃಪ ಪ್ರಾರಂಭದಲ್ಲಿಯೇ ಹೇಳಿದೆ ವಿದುರನೊಬ್ಬ ಉದ್ಧವನೊಬ್ಬ ಭೀಷ್ಮನೊಬ್ಬ ಇವರು ಮೂವರೇ ಬೃಹಸ್ಪತಿ ನೀತಿಯನ್ನು ಕಲಿತಿದ್ದವರು ಆದರೆ ಆ ಕಾಲದಲ್ಲಿ ಅವರು ಅಪ್ರಸ್ತುತರಾಗಿದ್ದರು ಒಳ್ಳೆಯದನ್ನು ಒಳ್ಳೆಯ ರೀತಿಯಲ್ಲೇ ಮಾಡಬೇಕು ಕೆಟ್ಟದನ್ನು ಮಾಡೋಕೆ ಹೋಗಬಾರದು ಉದ್ಧವನು ಕಲಿತಿದ್ದಾನೆ ಅವನ ಹೆಸರಾಗಿ ಬಂತಿಲ್ಲಿ ಉದ್ಧವನ ಮತ ವಿದುರನ ಮತ ಭೀಷ್ಮನ ಮತ ಒಂದೇ ಜೂಜಿನಿಂದ ರಾಷ್ಟ್ರ ಉಳಿಯುವುದಿಲ್ಲ ಜೂಜಿನಿಂದ ಗೆದ್ದದ್ದು ಉಳಿಯುವುದಿಲ್ಲ ಇವತ್ತು ವಿಶ್ವದ ವ್ಯಾಪಾರ ಟ್ರೇಡ್ ಕಾಮರ್ಸ್ ರೂಪದಲ್ಲಿ ಜೂಜಾಡ್ತಾ ಇದ್ದಾರೆ ರಾಷ್ಟ್ರ ರಾಷ್ಟ್ರಗಳು ಮಣ್ಣು ರೂಪ ಇವತ್ತು ಯುದ್ಧವೆಂಬುದು ಪ್ರಕಟವಾಗಿ ಏನಿಲ್ಲ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರವನ್ನು ಹೇಗೆ ಕಬಳಿಸುತ್ತೆ ಅನ್ನೋದು ನಾವು ನೋಡಿದ್ದೇವೆ ಮಧ್ಯಪ್ರಾಚ್ಯ ರಾಷ್ಟ್ರಗಳನ್ನು ಆಫ್ಘಾನಿಸ್ತಾನ ಇರಾನ್ ಇರಾಕ್ ಎಲ್ಲ ಹೇಗೆ ಅಮೆರಿಕ ವಶವಾಯಿತು ಪಾಕಿಸ್ತಾನ ಹೇಗಾಯಿತು ನೋಡಿದ್ದೀರಿ ಶತ್ರುಗಳು ಬೇರೆ ಬೇರೆ ರೀತಿಯಲ್ಲಿ ಗೆಲ್ಲುವುದುಂಟು ಹೆಣ್ಣು ಮಕ್ಕಳನ್ನು ಕಳಿಸುವುದುಂಟು ಅನ್ಯಾಯದಿಂದ ಗೆದ್ದಂದು ನಿಲ್ಲೋದಿಲ್ಲ ಅಂತ ಅವರ ಅಭಿಪ್ರಾಯ ಆದ್ದರಿಂದ ಭೇದೇ ವಿನಾಶೋ ರಾಜ್ಯಸ್ಯ ಪ್ರಬಲರಾದ ಪಾಂಡವರಿಗೂ ನಮಗೂ ಜಗಳ ಉಂಟಾದರೆ ಉಭಯ ಕುಲದಲ್ಲಿ ಯಾರು ಉಳಿತಾರೋ ಯಾರು ಹೋಗ್ತಾರೆಯೋ ನಮ್ಗೆ ಗೊತ್ತಿಲ್ಲ ಆದರೆ ನೀ ವೇದವನ್ನು ಓದಿದ್ದೀಯೇ ಅಧೀತವಾನ್ ಕೃತಿ ಶಾಸ್ತ್ರ ಆಶ್ಚರ್ಯವಾಗುತ್ತೆ ದುರ್ಯೋಧನ ವೇದ ಓದಿದ್ದನಂತೆ ಶಾಸ್ತ್ರಗಳ ಅಭ್ಯಾಸ ಮಾಡಿದ್ದೀಯೇ ನಾ ಚೆನ್ನಾಗಿ ನಿನ್ನ ಲಾಲಿಸಿದ್ದೇನೆ ಭ್ರಾತೃಜ್ಯೇಷ್ಠ ಕೊನೆಯವನಲ್ಲ ನೀನು ಅಣ್ಣ ತಮ್ಮಂದರಲ್ಲಿ ದೊಡ್ಡವನಾಗಿದ್ದೀಯೇ ಆದ್ದರಿಂದ ಜೂಜಿನ ಬುದ್ಧಿಯನ್ನು ಬಿಡು ಎಂಬುದಾಗಿ ಬುದ್ಧಿಯನ್ನೇ ಹೇಳಿದ